ಹರೆ ಪದ ಸಂಸ್ಮರಣೆ ಸಕಲಂ ಶಗಮಾಶುಲಯಂ ಲಯಂ ವ್ರಜತಿ ಪರಮಾತ್ಮನ ಪಾದಗಳ ಚಿಂತನವನ್ನ ಪರಿಪೂರ್ಣವಾಗಿ ಗುಣಾನುಸಂಧಾನಪೂರ್ವಕವಾಗಿ ಮತ್ತು ಸುಂದರ ರೂಪಾನುಸಂಧಾನಪೂರ್ವಕವಾಗಿ ಮಾಡಲು ನಮಗೆ ಸಾಧ್ಯವಿಲ್ಲ ಅಂತಾದರೂ ತಪ್ಪಿಲ್ಲ ಪ್ರಯತ್ನ ಮಾಡಿ ನಿಮ್ಮ ಪಾಪಗಳ ಪರಿಹಾರವಾಗ್ತದೆ ಪದ ಸಂಸ್ಮರಣೆ ಯತತೋಪಿ ಸಕಲಂ ಅಘಂ ಆಶುಲಯಂ ವ್ರಜತಿ ಎಲ್ಲಾ ಪಾಪಗಳು ಕಳೆದು ಹೋಗ್ತದೆ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಶ್ಯತಿ ಸ್ಮರಣನೆ ಮಾಡಿದರಂತೂ ವಿಮುಕ್ತಿ ಪದ ಮೋಕ್ಷವೆಂಬ ಸ್ಥಾನವೇ ಶ್ರೇಷ್ಠವಾದ ಮೋಕ್ಷವೆಂಬ ಸ್ಥಾನ ನಿಶ್ಚಿತವಾಗಿಯೂ ನಿಮಗೆ ದೊರಕ್ತದೆ ಸ್ಫುಟ ನಿಶ್ಚಿತ ತತ್ಕಿಮಪ ಕ್ರಿಯತೆ ಯಾಕೆ ಅದನ್ನು ಪರಿತ್ಯಾಗ ಮಾಡ್ತೀರಿ ಏ ನಮಗೆ ಸಾಧ್ಯ ಇಲ್ಲ ಅಂತ ಪರಿತ್ಯಾಗ ಮಾಡ್ತೀರಾ ಪ್ರಯತ್ನ ಮಾಡಿದ್ರೂ ನಿಮಗೆ ಪುಣ್ಯ ಅಕಸ್ಮಾತ್ ನೀವು ಅದರೊಳಗೆ ಯಶಸ್ವಿಯಾದರೆ ಮೋಕ್ಷನೇ ಸಿಕ್ತು ಬಿಡಬೇಡಿ ಏನಾದರೂ ಬಿಡಬೇಡಿ